ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ದಾಸರು ವಿಶೇಷವಾಗಿರ್ತಕ್ಕಂಥ ಅಧ್ಯಾತ್ಮ ಯಜ್ಞ ಅದನ್ನು ಶರೀರದಲ್ಲಿ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋ ಒಂದು ವಿಶೇಷ ವಿಶೇಷವಾಗಿರ್ತಕ್ಕಂಥ ಉಪಾಸನೆಯನ್ನು ತಿಳಿಸ್ಕೊಟ್ರು ಆ ಉಪಾಸನೆಯು ಕೂಡ ಮೋಕ್ಷಕ್ಕೆ ಸಹಾಯಕ ಅನ್ನೋ ತತ್ವವನ್ನು ಮತ್ತು ಹದಿನಾಲ್ಕು ಲೋಕಗಳಲ್ಲಿ ಸಕಲ ಶಾಸ್ತ್ರಗಳಲ್ಲಿ ಹುಡುಕಿದರೂ ಕೂಡ ಇಂಥ ಸುಲಭವಾದ ಅತ್ಯುತ್ತಮವಾಗಿರತಕ್ಕಂಥ ಉಪಾಯ ಅನ್ನೋದಿಲ್ಲ ಇದೇ ಮಹಾಪೂಜೆ ಸದುಪಾಯ ಅಂತೆಲ್ಲ ತಿಳಿಸ್ಕೊಟ್ರು ಈಗ ಈ ಪದ್ಯದಲ್ಲಿ ಇನ್ನೊಂದು ರೀತಿಯಾಗಿ ಈ ಶರೀರ ಅನ್ನೋದು ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ನಮಗೆ ಕರುಣಿಸಿರುವಂಥದ್ದು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ದೇವತೆಗಳು ಇಂಥ ಉತ್ಕೃಷ್ಟ ಶರೀರಕ್ಕಾಗಿ ಪ್ರಾರ್ಥನೆ ಮಾಡಿದ್ರು ಅಂತಹ ಶರೀರವನ್ನು ಅವರ ಪ್ರಾರ್ಥನೆಯಂತೆ ಭಗವಂತ ನಮಗೆ ಒದಗಿಸ್ಕೊಟ್ಟಿಯಾನೆ ಆದ್ದರಿಂದ ಇದು ನಮ್ಮ ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಭಗವಂತ ಕೊಟ್ಟಿದ್ದು ಇದರ ಅಧಿಕಾರ ಇರೋದು ಸಂಪೂರ್ಣವಾಗಿ ಭಗವಂತನಿಗೆ ಆದ್ದರಿಂದ ಈ ಭಗವಂತನ ಪಟ್ಟಣ ಇದು ಶರೀರ ಅಂತ ಆದರೆ ಭಗವಂತನ ಒಂದು ಸುಂದರವಾಗಿರ್ತಕ್ಕಂಥ ಪಟ್ಟಣ ಅನ್ನೋ ಒಂದು ಪರಿಕಲ್ಪನೆಯನ್ನು ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ನಮಗೆ ತಿಳಿಸ್ಕೊಡ್ತಾರೆ ಮಧುವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಕ್ಷೀಣಾಸಿಗ ವದನ ಶ್ರೋತೃಗಳೆರಡು ಉತ್ತರ ದಕ್ಷಿಣ ದ್ವಾರ ಗುದೌ ಪಸ್ತಗಳೆರಡು ಪಶ್ಚಿಮ ಕದಗಳೇ ನಿಪವು ಷಟ್ ಸರೋಜವೇ ಸದನ ಹೃದಯವೇ ಮಂಟಪಂಗಳು ತ್ರಿಗುಣಗಳ ಕಲಶ ಮಧುವಿರೋಧಿಯ ಪಟ್ಟಣಕ್ಕೆ ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮನ ಪಟ್ಟಣ ಈ ಶರೀರ ಆದ್ದರಿಂದ ಈ ಶರೀರವನ್ನು ನಮ್ಮ ಶರೀರ ಅಂತ ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಬಾರ್ದು ಯಾಕೆಂದರೆ ಇದನ್ನು ನಾವು ನಿರ್ಮಾಣ ಮಾಡಿಲ್ಲ ಈ ಜಡಭೂತವಾದ ಶರೀರದೊಳಗೆ ಪ್ರವೇಶವನ್ನು ಮಾಡಿಸಿದವನು ಭಗವಂತನೇ ನಾವು ಮಾತ್ರ ಇದ್ದರೆ ಆ ಜಡಭೂತವಾದ ಶರೀರದಿಂದ ಜೀವ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಶಕ್ತ ಅಲ್ಪಶಕ್ತಿ ಅಸ್ವಾತಂತ್ರ್ಯ ಅಸಾರ್ವಜ್ಞತ್ವ ಹೀಗೆ ದೋಷಗಳ ದೊಡ್ಡ ಗುಂಪೆ ಇವನ ಹತ್ರ ಇರೋದು ಗುಣಗಳಿಲ್ಲೇ ಇಲ್ಲ ಆದ್ದರಿಂದ ಇಂಥ ಉತ್ಕೃಷ್ಟವಾದ ಶರೀರದಲ್ಲಿ ಜೀವನ ಜೊತೆಗೆ ಪರಮಾತ್ಮನೂ ಕೂಡ ಅನಂತ ರೂಪಗಳಿಂದ ನಮ್ಮ ಜೊತೆಗೆ ಇದ್ದು ನಮಗೆ ಸಾಧನೆಯನ್ನು ಮಾಡಿಸ್ಲಿಕ್ಕಾಗಿ ಇದ್ದಾನೆ ಭಗವಂತ ಆದ್ದರಿಂದ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪಾಂಚಭೌತಿಕ ಶರೀರವನ್ನು ಇಪ್ಪತ್ನಾಲ್ಕು ತತ್ವಗಳಿಂದ ಸೃಷ್ಟಿ ಮಾಡಿರ್ತಕ್ಕಂಥವನು ಸರ್ವಶಕ್ತ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನೇ ಅವನ ಕಾರುಣ್ಯದಿಂದ ಈ ಶರೀರ ನಮ್ಮದು ಅಂತ ವ್ಯವಹಾರ ಅಷ್ಟೇ ಆದ್ದರಿಂದ ಪರಮ ಮುಖ್ಯ ವೃತ್ತಿಯಿಂದ ಹೇಳೋದಾದರೆ ಈ ಶರೀರ ಭಗವಂತನದೇ ಭಗವಂತನೇ ನಮ್ಮಿಂದ ಹಿಂದಿನ ಜನ್ಮಗಳಲ್ಲಿ ಜನ್ಮಾಂತರಗಳಲ್ಲಿ ಪುಣ್ಯಕರ್ಮವನ್ನು ಮಾಡಿಸಿ ಆ ಪುಣ್ಯ ವಿಶೇಷವನ್ನು ತಾನೇ ಸಮರ್ಪಣೆ ಮಾಡಿಸ್ಕೊಂಡು ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳೋ ಹಂಗೆ ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರವನ್ನು ಭಗವಂತ ಕೊಟ್ಟಿಯಾನೆ ನಮ್ಮ ಕರ್ಮಗಳ ಲೆಕ್ಕಾಚಾರ ಮಾಡ್ತಾ ಕೂತಿದ್ರೆ ಇಂಥ ಉತ್ಕೃಷ್ಟ ಶರೀರ ಬರೋದು ಸಾಧ್ಯವೇ ಇರಲಿಲ್ಲ ಅತ್ಯಂತ ದುರ್ಲಭವಾದ ನಶ್ವರವಾದ ಜ್ಞಾನ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ಏಕೈಕ ಶರೀರ ಅಂದರೆ ಮನುಷ್ಯ ಜನ್ಮ ಇದು ಕೇವಲ ಪರಮಾತ್ಮನ ಕಾರುಣ್ಯದಿಂದ ನಮಗೆ ದೊರೆತಿರುವಂಥದ್ದು ಆದ್ದರಿಂದ ಇದರ ಓನರ್ ಒಡೆಯ ಅಂತಾದರೆ ಸರ್ವಶಕ್ತ ಸರ್ವ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಮಾತ್ರ ಆದ್ದರಿಂದ ಇದನ್ನು ಬಾಡಿಗೆ ಮನೆ ಅಂತ ನಮಗೆ ಉಪಯೋಗ ಮಾಡಲಿಕ್ಕೆ ಕೊಟ್ಟಿಯನ್ನು ಭಗವಂತ ಅವನೇ ನಿರ್ಮಾಣ ಮಾಡಿದ್ದು ಜೊತೆಗೆ ಅವನೇ ಜೊತೆಗಿದ್ದು ಈ ಶರೀರದ ಎಲ್ಲ ಚಟುವಟಿಕೆಗಳನ್ನು ಕೂಡ ನಿಯಮನ ಮಾಡ್ತಕ್ಕಂಥವನು ಅದಕ್ಕೆ ಪುರುಷೇತೆ ಅಸ್ಮಿನ್ನಿತಿ ಪುರುಷ ಪರಮಾತ್ಮನ ಪುರುಷ ಈ ಜೀವನು ಆ ಶರೀರದಲ್ಲಿ ಪರಮಾತ್ಮನ ಜೊತೆಗೆ ಇರೋದ್ರಿಂದ ಪುರುಷ ಶಬ್ದವಾಚ್ಯನಾಗಿ ಜೀವನು ಕರೆಸ್ಕೊತಾನೆ ಆದರೆ ಪರಮ ಮುಖ್ಯ ವೃತ್ತಿಯಿಂದ ಪುರುಷ ಶಬ್ದವಾಚ್ಯನಾದವನು ಪರಮಾತ್ಮ ಅಮುಖ್ಯ ವೃತ್ತಿಯಿಂದ ಪುರುಷ ಅಂತ ಕರೆಯೋದು ಜೀವನನ್ನು ಆದ್ದರಿಂದ ಈ ಶರೀರ ಅವನದೇ ಹೊರತು ನಮ್ಮದಲ್ಲ ಇದು ಭಗವಂತನ ಪಟ್ಟಣ ಎಷ್ಟು ಸುಂದರವಾಗಿರ್ತಕ್ಕಂಥ ಪಟ್ಟಣದ ನಿರ್ಮಾಣ ನವದ್ವಾರಗಳಿಂದ ಯುಕ್ತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪಟ್ಟಣ ಈ ಪಟ್ಟಣವನ್ನು ಬಾಡಿಗೆ ಮನೆ ಅಂತ ನಮಗೆ ವಾಸ ಮಾಡಲಿಕ್ಕೆ ಕೊಟ್ಟಿಯಾನ ಭಗವಂತ ಆದ್ದರಿಂದ ಓನರು ದೂರದಲ್ಲೆಲ್ಲೋ ಇಲ್ಲ ನಮ್ಮ ಜೊತೆಗೆ ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲದ ತನಕನೂ ಇರ್ತಾನೆ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮೋಕ್ಷ ಹೀಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಗೆ ಇರೋದರಿಂದ ನಾವು ಸ್ವಲ್ಪನೂ ಕೂಡ ಇದರಲ್ಲಿ ಸೋಮಾರಿತನ ಆಲಸ್ಯ ಮಾಡಬಾರ್ದು ಶರೀರವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಓನರ್ ಎಲ್ಲೋ ದೂರ ಇದ್ದರು ಅಂತ ಆದರೆ ನಾವು ನಾಳೆ ಅದನ್ನು ಸರಿ ಮಾಡ್ಕೋತೀವಿ ಬಿಡ್ರಿ ಓನರ್ ಬರೋ ಹೊತ್ತಿಗೆ ಚಂದಕ್ಕೆ ಇಟ್ಕೋತೀವಿ ಅಂತ ಹೇಳ್ಬೋದಾಗಿತ್ತು ಈ ಭಗವಂತ ಓನರ್ ಒಡೆತನ ಈ ಶರೀರದ ಪೂರ್ಣ ಒಡೆತನ ಅನ್ನೋದು ಭಗವಂತನದೇ ಅವನು ನಮ್ಮ ಜೊತೆಗೇ ಇದ್ದಾನೆ ಆದ್ದರಿಂದ ಈ ಶರೀರ ಪವಿತ್ರವಾಗಿದೆ ಆದರೂ ಕೂಡ ಅದನ್ನು ಮತ್ತೆ ಸ್ವಚ್ಛವಾಗಿ ಇಡುವಂತಹ ಕಾರ್ಯವನ್ನು ಜೀವರಿಗೆ ಜ್ಞಾನ ಇಚ್ಛಾ ಪ್ರಯತ್ನ ಯಾವ ರೀತಿ ಅದನ್ನು ಸುಂದರವಾಗಿ ಜೋಪಾನವಾಗಿ ಇಟ್ಕೋಬೇಕು ಅಂತ ಶಾಸ್ತ್ರದ ಮೂಲಕ ಆದೇಶವನ್ನು ಮಾಡಿಯಾನು ಭಗವಂತ ಜೀವನ ಜೊತೆಗೆ ನಿತ್ಯಾಭಿಯೋಗಿಯಾಗಿ ಇದ್ದರೂ ಕೂಡ ಆ ಭಗವಂತನ ಇರುವಿಕೆಯ ಸ್ಮರಣೆ ಇದೆಯಲ್ಲ ಅದು ಯಾವಾಗಲೂ ಜಾಗೃತವಾಗಿ ಇರಬೇಕು ಅಂತ ಆ ಪರಮಾತ್ಮನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು ನಮ್ಮ ಶರೀರ ನೀ ದಯದಿ ಕೊಟ್ಟದ್ದು ನೀನೇ ಕೊಟ್ಟಿದ್ದು ಅದನ್ನು ಸ್ವಚ್ಛವಾಗಿ ಭಗವದ್ ವಿಷಯಗಳಲ್ಲಿ ಪರ್ಯವಸಾನ ಆಗುವಂತೆ ನೀನೇ ನನಗೆ ಅನಂತ ರೂಪಗಳಿಂದ ಅನುಗ್ರಹ ಮಾಡಿ ಸಾಧನೆಯನ್ನು ಮಾಡಿಸುವಂಥ ಪರಮಾತ್ಮನೇ ನಾವು ಕೇಳಬೇಕು ಈ ಶರೀರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತಾದರೆ ಏನು ಅಂದರೆ ಹಿಂದೆ ಸಮ್ಮಾರ್ಜನವೇ ಕರ್ಣಗಳ ದೀಪಗಳು ಇತ್ಯಾದಿ ಎಲ್ಲ ಹೇಳ್ಕೊಟ್ರು ಮುಖ ಪ್ರಕ್ಷಾಲನೆ ಇತ್ಯಾದಿ ಎಲ್ಲ ಮಾಡಿ ಹರಿಮಂದಿರವನ್ನು ದೇವ ಮಂದಿರವನ್ನು ಅಥವಾ ದೇವರ ಮನೆಯನ್ನು ಹೇಗೆ ಶುಭ್ರವಾಗಿ ಇಟ್ಕೋತೀವೋ ಹಾಗೆ ಈ ಶರೀರವನ್ನು ಕೂಡ ತೊಳೆದು ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡ್ದಂಗೆ ದೀಪಗಳ ಸಾಲು ಅಂದರೆ ಇಂದ್ರಿಯಗಳು ಅವೆಲ್ಲವನ್ನು ಕೂಡ ಇಂದ್ರಿಯ ಇಂದ್ರಿಯ ಗೋಲಕಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತ ಈಗ ಇನ್ನೊಂದು ರೀತಿಯಾಗಿ ಸುಸ್ಥಿತಿಯಲ್ಲಿ ಶುಭ್ರವಾಗಿ ಇಟ್ಕೋಬೇಕು ಅಂತಾದರೆ ಆ ಎಲ್ಲ ಇಂದ್ರಿಯಗಳಿಂದ ಭೀತಕರ್ಮಗಳ ಆಚರಣೆಯನ್ನೇ ಮಾಡಬೇಕು ಹೊರತು ಕಿಂಚಿತ್ತು ನಿಷಿದ್ಧ ಕರ್ಮಗಳ ಆಚರಣೆ ಅನ್ನೋದು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ವಿಹಿತ ಕರ್ಮಗಳ ಆಚರಣೆಯನ್ನು ಮಾಡ್ತಾ ಈ ಶರೀರ ಭಗವಂತನ ಪಟ್ಟಣ ಇದರಲ್ಲಿ ಅವನು ಸ್ಥಿರವಾಗಿ ನೆಲೆಸಲಿ ಅಂತ ಭಗವಂತನನ್ನು ಸದಾಕಾಲ ಸ್ತೋತ್ರ ಮಾಡಬೇಕು ಹಾಗೆ ನಾವು ಉಪಾಸನೆ ಮಾಡಿದರೆ ಮಾತ್ರ ಅವನು ನಮ್ಮ ಜೊತೆಗೇ ಇರ್ತಾನೆ ಇಲ್ಲ ಇದ್ದಿದ್ದರೆ ಅವನು ಬಿಟ್ಟು ಹೋಗ್ತಾನೆ ಅಂತ ಅರ್ಥ ಅಲ್ಲ ಅವನ ಇರುವಿಕೆಯ ಜ್ಞಾನವನ್ನು ನಮಗೆ ಮರೆಯಾಗುವಂತೆ ಮಾಡ್ತಾನೆ ವಿಸ್ಮರಣೆ ಬರುವಂತೆ ನಮಗೆ ಮಾಡ್ತಾನೆ ಭಗವಂತ ಹಾಗಾಗೋದ್ರಿಂದ ತೊಂದರೆ ಏನು ಅಂತ ಕೇಳಿದ್ರೆ ಆಸುರಿ ಶಕ್ತಿಗಳು ಪ್ರಬಲ ಆಗ್ತವೆ ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು ಹೇಗಿದ್ದಾರೋ ಅದೇ ಹೆಸರಿನಿಂದ ತತ್ವಾಭಿಮಾನಿ ದೈತ್ಯರು ಇದ್ದಾರೆ ನಾವು ಯಾವಾಗ ಹರಿವಿಸ್ಮರಣೆ ಮಾಡ್ತೀವೋ ಆಗ ದೇವತೆಗಳ ಶಕ್ತಿ ಕಡಿಮೆ ದೈತ್ಯರ ಶಕ್ತಿ ಪ್ರಬಲ ಆಗುವಂತೆ ಭಗವಂತ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾನೆ ಆಗ ಭಗವಂತ ಆಸುರಿ ಶಕ್ತಿಗಳಿರೋ ಕಡೆ ತಾನು ಸರ್ವತಾ ಇರಲಿಕ್ಕೆ ಇಚ್ಛೆ ಪಡೋದಿಲ್ಲ ಏಕೆಂದರೆ ಅಸುರ ಸಂಹಾರಕನಾಗಿರ್ತಕ್ಕಂಥವನು ಭಗವಂತ ಆದ್ದರಿಂದ ಮಧು ವಿರೋಧಿ ಅಂತ ಇಲ್ಲಿ ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥವನು ಪರಮಾತ್ಮ ದುಷ್ಟ ದಾನವನನ್ನು ಕೊಂದವನವನು ಆದ್ದರಿಂದ ದುಷ್ಟ ದಾನವರನ್ನು ಕಂಡರೆ ಪರಮಾತ್ಮನಿಗೆ ಯಾವತ್ತೂ ಕೂಡ ಸೇರೋದಿಲ್ಲ ಆದ್ದರಿಂದ ಸದಾ ನಮ್ಮಲ್ಲಿ ಪರಮಾತ್ಮನ ಇರುವಿಕೆಯ ಪ್ರಜ್ಞೆ ಜಾಗೃತವಾಗಬೇಕು ಅಂತಾದರೆ ನಮ್ಮ ಮೈ ಮನಸ್ಸು ಎಲ್ಲವೂ ಕೂಡ ಶುಚಿಯಾಗಿರಬೇಕು ವಿಹಿತ ಕರ್ಮಗಳ ಆಚರಣೆಯಲ್ಲೇ ಎಲ್ಲ ಇಂದ್ರಿಯಗಳು ಮನಸ್ಸು ಪರಿವಸನ ಆದರೆ ಮಾತ್ರ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಸನ್ನಿಧಾನ ಆಗ ಇನ್ನೂ ಹೆಚ್ಚಿನ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಆ ಪಟ್ಟಣವನ್ನು ತುಂಬ ಸುಂದರವಾಗಿ ಇಟ್ಕೋಬೇಕು ಆ ಪಟ್ಟಣ ಅಂತಾದಮೇಲೆ ನವದ್ವಾರಗಳಿಂದ ಇರತಕ್ಕಂಥದ್ದು ಆ ಒಂಬತ್ತು ದ್ವಾರಗಳು ಯಾವುದು ಅಂತ ಕೇಳಿದ್ರೆ ಪೂರ್ವದ ಕವಾಟಗಳು ಅಕ್ಷಿ ನಾಸಿಕ ವದನ ಶರೀರದಲ್ಲಿ ಮೇಲ್ಭಾಗ ಕೆಳಭಾಗ ಬಲಭಾಗ ಎಡಭಾಗ ಅಂತ ಈ ರೀತಿಯಾಗಿ ವಿಭಾಗ ಮಾಡಿ ಅದನ್ನೇ ಪೂರ್ವ ಪಕ್ಷಿ ಪಶ್ಚಿಮ ದಕ್ಷಿಣ ಉತ್ತರ ದಕ್ಷಿಣ ಅಂತ ಈ ರೀತಿಯಾಗಿ ಇಟ್ಕೊಂಡ್ರೆ ಪೂರ್ವದ ಕವಾಟಗಳು ಅಂದರೆ ದ್ವಾರಗಳು ಅಕ್ಷಿ ನಾಸಿಕ ಮತ್ತು ವದನಗಳು ಅಂತ ಎರಡು ಕಣ್ಣುಗಳು ಎರಡು ಮೂಗಿನ ಹೊರಳೆಗಳು ಒಂದು ಬಾಯಿ ಈ ಐದು ದ್ವಾರಗಳಿಂದ ಶರೀರ ಅನ್ನ ಪಟ್ಟಣಕ್ಕೆ ನಾನಾ ವಿಷಯ ಪದಾರ್ಥಗಳ ಪ್ರವೇಶ ಅನ್ನೋದು ಆಗೋದು ಕಣ್ಣು ಮೂಗು ಮತ್ತು ಬಾಯಿ ಕಣ್ಣುಗಳ ಮೂಲಕ ರೂಪಜ್ಞಾನಾದಿಗಳು ಮೂಗಿಗೆ ಸುಗಂಧ ಬಾಯಿಗೆ ನಾನಾ ರೀತಿಯಾಗಿರ್ತಕ್ಕಂಥ ರಸ ತ್ವಕ್ ಅಂದರೆ ಚರ್ಮಕ್ಕೆ ಸ್ಪರ್ಶದ ಅನುಭವ ಹೀಗೆ ಅಕ್ಷಿ ನಾಸಿಕ ವದನಗಳೇ ಐದು ಪೂರ್ವ ದಿಕ್ಕಿಗೆ ಇರತಕ್ಕಂಥ ದ್ವಾರಗಳು ಐದು ಅಂದರೆ ಎರಡು ಕಣ್ಣು ಮೂಗಿನ ಎರಡು ಹೊರಳೆಗಳು ಒಂದು ಬಾಯಿ ಸೇರಿ ಐದು ಅಂತ ಭಾಗವತ ಪುರಂಜರ ಉಪಾಖ್ಯಾನದಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಇನ್ನು ಉತ್ತರ ಮತ್ತು ದಕ್ಷಿಣಕ್ಕೆ ಇರ್ತಕ್ಕಂಥ ದ್ವಾರಗಳು ಯಾವುದು ಅಂದರೆ ಎರಡು ಅಂತ ಎಡಗಿವಿಯನ್ನು ಉತ್ತರ ದ್ವಾರ ಬಲಗಿವಿಯನ್ನು ದಕ್ಷಿಣ ದ್ವಾರ ಅಂತ ಈ ದ್ವಾರದ ಮೂಲಕ ಬರ್ತಕ್ಕಂಥ ವಿಷಯಗಳು ಯಾವುದು ಅಂದರೆ ಶಬ್ದಾದಿ ವಿಷಯಗಳು ಶಬ್ದ ಆ ಪದಾರ್ಥಗಳ ಪ್ರವೇಶಕ್ಕೆ ದ್ವಾರ ಈ ಎಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ದ್ವಾರಗಳಿದೆಯಲ್ಲ ಆ ದ್ವಾರಗಳ ಮೂಲಕನೇ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂಥೇಳಿ ಈ ವಿಷಯ ಪದಾರ್ಥಗಳು ಬರೋದಕ್ಕೆ ಇರತಕ್ಕಂಥ ದ್ವಾರಗಳು ಈ ದ್ವಾರಗಳನ್ನು ಕೇವಲ ವಿಷಯ ಪದಾರ್ಥಗಳು ಒಳಗೆ ಬರಲಿ ಅನ್ನೋ ಕಾರಣಕ್ಕೆ ಮಾತ್ರ ಅದು ಆ ದ್ವಾರಗಳನ್ನು ಇಟ್ಟಿರೋವಂಥದ್ದಲ್ಲ ಬಾಗಿಲಿದೆ ಅಂತಾದಮೇಲೆ ಮುಚ್ಚರಿಕೂ ಬರ್ತಾ ಇದೆ ಆದ್ದರಿಂದ ವಿಷಯ ಪದಾರ್ಥಗಳು ವಿಹಿತವಾಗಿದ್ದರೆ ಒಳಗೆ ಬರಲಿ ಅಂತ ಬಾಗಿಲನ್ನು ತೆರೆದಿಟ್ಟಿರಬೇಕು ನಿಷಿದ್ಧ ಪದಾರ್ಥಗಳು ಬರುತ್ತೆ ಅಂತ ಆದರೆ ಬಾಗಿಲನ್ನು ಬಂದ್ ಮಾಡಬೇಕು ಕ್ಲೋಸ್ ಮಾಡಬೇಕು ಹಾಗಾದ್ರೆ ಯಾವುದು ವಿಹಿತ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಪದಾರ್ಥಗಳ ಭೋಗ ಆದ ಆಗುವಂಥ ಸಂದರ್ಭದಲ್ಲಿ ಬಾಗಿಲನ್ನು ತೆರೆದಿಟ್ಟಿರಬೇಕು ಭಗವಂತನಿಗೆ ನಿವೇದನ ಮಾಡಿರ್ತಕ್ಕಂಥ ನೈವೇದ್ಯ ಹರಿ ಗಂಧ ಇತ್ಯಾದಿಗಳ ಭೋಗದಿಂದ ಸಂಸಾರ ಮಾಯೆಯಿಂದ ಬಿಡುಗಡೆ ಹೊಂದೋದು ಸಾಧ್ಯ ಅಂತ ಭಾಗವತ ವರ್ಣನೆಯನ್ನು ಮಾಡ್ತಾ ಇದೆ ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ಸ್ತವ ಮಾಯಾಂ ಜಯೇ ಮಹೀನ್ ಭಗವಂತನಿಗೆ ನಿವೇದನೆ ಆಗಿರ್ತಕ್ಕಂಥ ವಿಷಯ ಪದಾರ್ಥಗಳು ಭಗವಂತ ಕಥಾಶ್ರವಣ ಈ ರೀತಿಯಾಗಿ ಆ ಎಲ್ಲ ಇಂದ್ರಿಯಗಳಿಂದ ಅಥವಾ ಆ ದ್ವಾರಗಳಿಂದ ಭಗವಂತನ ವಿಷಯಕವಾಗಿರ್ತಕ್ಕಂಥ ಕರ್ಮಗಳಲ್ಲಿ ಸತ್ಕರ್ಮಗಳಲ್ಲಿ ಆಗಲಿಕ್ಕಾಗಿ ಆ ದ್ವಾರಗಳನ್ನು ತೆಗೆದಿಡಬೇಕು ನಿಷಿದ್ಧವಾಗಿರ್ತಕ್ಕಂಥ ಕರ್ಮಗಳಲ್ಲಿ ಎಂದೂ ಪ್ರವೃತ್ತಿ ಬಾರದಂತೆ ವಿಷಯ ಪದಾರ್ಥಗಳು ಒಳಗೆ ಪ್ರವೇಶ ಮಾಡದಂತೆ ಆ ದ್ವಾರಗಳನ್ನು ಬಂದ್ ಮಾಡಿ ಇಡಬೇಕು ಆಗಲೇ ಪಟ್ಟಣ ಅನ್ನೋದು ಶುಚಿತ್ವವನ್ನು ಸುಂದರತ್ವ ಸೌಂದರ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಎಲ್ಲಿ ಬೇಕಲ್ಲಿ ಬೇಕು ಬೇಕಾದ್ದು ಬೇಡಾದ್ದು ಎಲ್ಲವನ್ನು ಒಟ್ಟಿಗೆ ಹಾಕಿಟ್ಕೊಂಡ್ರೆ ಆ ಮನೆ ಶುಭ್ರವಾಗಿ ಕಾಣೋದಕ್ಕೆ ಹೇಗೆ ಸಾಧ್ಯ ಆದ್ದರಿಂದ ವಿಹಿತ ಪದಾರ್ಥಗಳಿರಬೇಕು ನಿಷಿದ್ಧವನ್ನು ತೆಗೆದು ಹೊರಗೆ ಹಾಕಬೇಕು ಅಂತ ನಿಷಿದ್ಧ ಪದಾರ್ಥಗಳ ಪ್ರವೇಶ ಆದಮೇಲೆ ಅಂದರೆ ಕಸ ಬಿದ್ದ ಮೇಲೆ ಅಥವಾ ದುಷ್ಟರು ಬಂದ ಮೇಲೆ ಓಡಿಸೋದು ಬೇರೆ prevention is better than cure ಅಂತ ಅವರು ಒಳಗೆ ಬರದೇ ಇದ್ದಂಗೆ ಅವ್ರನ್ನ ತಡೆ ಹಿಡಿಯೋದು ಅವರ ಪ್ರವೇಶ ಆಗದೇ ಇದ್ದಂತೆ ದ್ವಾರಗಳನ್ನು ಮುಚ್ಚೋದು ಈ ರೀತಿಯಾಗಿದ್ದು ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಉಪಾಯ ಗುದ ಉಪಸ್ಥಗಳೆರಡು ಪಶ್ಚಿಮ ಕದಗಳೆನಿಪೋವು ಮಲವಿಸರ್ಜನಾ ಅಂಗ ಮತ್ತು ಉಪಸ್ಥ ಸಂಭೋಗ ಮಾಡುವಂತಹ ಅಂಗ ಈ ವಿಸರ್ಜನಾ ಅಂಗಗಳೇನಿದೆ ಅದು ಶರೀ ಶರೀರದ ಕೆಳಭಾಗದಲ್ಲಿರೋದ್ರಿಂದ ಅಧೋ ಭಾಗದಲ್ಲಿರೋದ್ರಿಂದ ಪಶ್ಚಿಮ ದ್ವಾರ ಅಂತ ಭಾಗವತ ಅದನ್ನು ಹೇಳುತ್ತೆ ಪಟ್ಟಣ ಮಾತ್ರ ಅಲ್ಲ ಪಟ್ಟಣಕ್ಕೆ ಬರ್ತಕ್ಕಂಥ ಎಂಟ್ರೆನ್ಸ್ ದ್ವಾರ ಹೆಬ್ಬಾಗಿಲು ಪುರದ ಹೆಬ್ಬಾಗಿಲು ಅಂತ ಏನು ಕರಿತೀವಿ ಅಲ್ಲೂ ಕೂಡ ಶುಚಿತ್ವವನ್ನು ಕಾಪಾಡ್ಕೋಬೇಕು ಅಂದ್ರೆ ಅರ್ಥ ಏನು ಧರ್ಮಕ್ಕೆ ವಿರೋಧ ಬಾರದಂತೆ ಸತ್ಸಂತತಿಗಾಗಿ ಇಂದ್ರಿಯಗಳನ್ನು ಬಳಸುವಂಥದ್ದು ಈ ಪಟ್ಟಣದಲ್ಲಿ ಪರಮಾತ್ಮ ಎಲ್ಲಿ ವಾಸ ಮಾಡ್ತಾನೆ ಅಂದರೆ ಷಟ್ ಸರೋಜನವೇ ಸದನ ಷಟ್ ಸರೋಜ ಆರು ಕಮಲಗಳು ಸರೋಜ ಅಂದರೆ ಕಮಲಗಳು ಅಂತ ಸರಸಿ ಜಾಯತೆ ಇತಿ ಸರೋಜ ಸರಸಿ ಅಂದರೆ ನೀರು ನೀರಿನಲ್ಲಿ ಹುಟ್ಟತಕ್ಕಂಥ ಕಮಲಕ್ಕೆ ಸರೋಜ ಅಂತ ಹೆಸರು ಆರು ಕಮಲಗಳಿರ್ತಕ್ಕಂಥದ್ದು ಈ ಶರೀರದಲ್ಲಿ ಎಲ್ಲಿದೆ ಅಂದರೆ ಬೆನ್ನು ಹುರಿಯಲ್ಲಿ ಮೂಲಾಧಾರದಿಂದ ಹಿಡಿದು ತಲೆಯ ಭಾಗದ ತನಕ ಸುಷುಮ್ನ ಅಂತ ನಾಡಿ ಇದೆ ಅದಕ್ಕೆ ಬ್ರಹ್ಮನಾಡಿ ಅಂತಲೂ ಹೆಸರಿದೆ ಬ್ರಹ್ಮದೇವರದಕ್ಕೆ ಅಭಿಮಾನಿಗಳು ಅಂತ ಈ ನಾಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣ ಅಂತ ನಾಲ್ಕು ಕವಲುಗಳಾಗಿರುವಂಥದ್ದು ವಜ್ರಿಕ ಆರ್ಯ ಪ್ರಕಾಶಿನಿ ಮತ್ತು ವೈದೃತಿ ಈ ನಡುವಿನ ಬ್ರಹ್ಮನಾಡಿ ಏನಿದೆಯಲ್ಲ ಅದರ ಮಧ್ಯದಲ್ಲಿ ಕಮಲಗಳಿರುವಂಥದ್ದು ಈ ಶರೀರದಲ್ಲಿ ಆರು ದಳಗಳ ಕಮಲ ಈ ರೀತಿಯಾಗಿ ಇದೆ ಆರು ಕಮಲಗಳಿದೆ ಮೂಲಾಧಾರರಾಗಿರ್ತಕ್ಕಂಥ ನಾಲ್ಕು ದಳದ ಕಮಲ ನಾಭಿಯಲ್ಲಿ ಆರು ದಳದ ಕಮಲ ಹೃದಯದಲ್ಲಿ ಎಂಟು ದಳದ ಕಮಲ ಉದರದಲ್ಲಿ ಹನ್ನೆರಡು ದಳದ ಕಮಲ ಕಂಠದಲ್ಲಿ ದ್ವಿದಳ ಕಮಲ ಎರಡು ದಳ ಶಿರಸ್ಸಿನಲ್ಲಿ ಏಳು ದಳದ ಕಮಲ ಅಂತ ಈ ರೀತಿಯಾಗಿ ಈ ಶಿರಸ್ಸಿನಲ್ಲಿ ಆರು ಕಮಲಗಳಿದೆ ಅದನ್ನೇ ಷಟ್ ಸರೋಜ ಅಂತ ಈ ರೀತಿಯಾಗಿ ಹೇಳಿದರು ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಸದನ ಅಂದರೆ ಮನ ಇದೆ ಈ ಎಲ್ಲ ಕಮಲಗಳಲ್ಲೂ ಪ್ರತಿಯೊಂದರಲ್ಲೂ ಕೂಡ ತ್ರಿಕೋಣವಾಗಿರ್ತಕ್ಕಂಥ ಅಗ್ನಿಮಂಡಲ ವನ್ಹಿಮಂಡಲ ಇದೆ ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದಾನೆ ಈ ಪಟ್ಟಣದಲ್ಲಿ ಪ್ರದ್ಯುಮ್ನ ಮೂರ್ತಿಯ ಸದನ ಸಿಂಹಾಸನ ಅಂದರೆ ಅದೇ ಪಟ್ಟಣ ಅಂದಮೇಲೆ ಅಲ್ಲೊಂದು ದೇವಸ್ಥಾನ ಇರಲೇಬೇಕು ಅದನ್ನು ಬಿಟ್ಟು ಬರೀ ಹೋಟೆಲ್ಲು ಸಿನಿಮಾ ಮಂದಿರ ಪಾರ್ಕು ಹೀಗೆ ವಿಹಾರಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಸುಖಭೋಗಕ್ಕಾಗಿ ಮಾತ್ರ ಅಂತಲ್ಲ ಅಲ್ಲಿ ಭಗವಂತನನ್ನು ಕುರಿತು ಧ್ಯಾನ ಮಾಡಲಿಕ್ಕೆ ದೇವಮಂದಿರಗಳು ಕೂಡ ಇರಲೇಬೇಕು ಆ ದೇವಸ್ಥಾನ ಯಾವುದು ಅಂತಾದರೆ ಈ ಷಟ್ ಸರೋಜವೇ ಸದನ ಹೃದಯ ಕಮಲದಲ್ಲಿರ್ತಕ್ಕಂಥ ಆ ಕಮಲ ಅಂತೇನು ಹೇಳಿದ್ವಿ ಅದೇ ಪರಮಾತ್ಮನ ಮಂದಿರ ಈ ಪಟ್ಟಣ ಬಾಡಿಗೆ ಮನೆ ಅಂತ ಏನು ಹೇಳಿದ್ವಿ ಅದನ್ನು ಕೇವಲ ಐಷಾರಾಮಿಯಾಗಿ ಬದುಕಲಿಕ್ಕೆ ಮಾತ್ರ ಕೊಟ್ಟಿರೋದಲ್ಲ ಸಾಧನ ಶರೀರವಿದು ಇದು ಸಾಧನೆ ಮಾಡಲಿಕ್ಕಾಗಿ ಭಗವಂತ ನಮಗೆ ಬಾಡಿಗೆ ಮನೆ ಅಂತ ಕೊಟ್ಟಿದ್ದಾನೆ ಆ ಸಾಧನೆಯನ್ನು ಬಿಟ್ಟು ನಾವು ಬೇರೆ ವಿಷಯ ಸುಖದಲ್ಲೇ ನಾವು ತಲ್ಲೀನರಾಗಿ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳೋದ್ರ ಬದಲಿಗೆ ವ್ಯರ್ಥ ಮಾಡೋದು ಅಂತಾದರೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಇಂಥ ಉತ್ಕೃಷ್ಟವಾದ ಶರೀರ ಬರೋದು ಅಸಾಧ್ಯ ಆದ್ದರಿಂದ ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥದ್ದು ಸಾಧನೆಗಾಗೇ ಬಳಸಬೇಕು ಜಪ ತಪ ಅನುಷ್ಠಾನ ಇದೆಲ್ಲವೂ ಕೂಡ ಮೋಕ್ಷ ಸಾಧನೆ ಇದಕ್ಕಾಗೇ ಜೀವದನ್ನು ಉಪಯೋಗ ಮಾಡಬೇಕು ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷತೆ ಕೃಚ್ರಾಯ ತಪಸೆಯ ಚೈವ ಪ್ರೇತ್ಯ ಅನಂತ ಸುಖಾಯ ಚ ಇಲ್ಲಿ ಅನಿರುದ್ಧಾದಿ ರೂಪಗಳಿಂದ ಭಗವಂತನೇ ಈ ಶರೀರದಲ್ಲಿ ಇರ್ತಕ್ಕಂಥದ್ದು ನಾಭಿ ಪ್ರದೇಶದಲ್ಲಿ ಆರು ದಳದ ಕಮಲ ಇದೆ ಅದರಲ್ಲಿ ಷಣ್ಕೋಣ ವಾಯುಮಂಡಲ ಇದೆ ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಹೃದಯ ಪ್ರದೇಶದಲ್ಲಿ ಎಂಟು ದಳದ ಕೆಂಪು ಕಮಲ ಅದರಲ್ಲಿ ದ್ವಾದಶ ಕೋಣಗಳಿರ್ತಕ್ಕಂಥ ಸೂರ್ಯಮಂಡಲ ಅದಾದ ಮೇಲೆ ಚಂದ್ರಮಂಡಲ ಅದರ ಮೇಲೆ ತ್ರಿಕೋಣ ಮಂಡಲ ಅಲ್ಲಿ ವನ್ಯಮಂಡಲದಲ್ಲಿ ವಾಸುದೇವರೂಪಿ ಪರಮಾತ್ಮ ಕಿರುನಾಲಿಗೆ ಪ್ರದೇಶದಲ್ಲಿ ಕಂಠದಲ್ಲಿ ಎರಡು ದಳದ ಕಮಲ ಅಂತ ಹೇಳಿದ್ವಿ ಅಲ್ಲಿ ವರ್ತುಲಾಕಾರವಾಗಿರ್ತಕ್ಕಂಥ ಚಂದ್ರಮಂಡಲದಲ್ಲಿ ಸಂಕಷ್ಣ ರೂಪಿ ಪರಮಾತ್ಮ ಇರ್ತಾನೆ ಹೀಗೆ ಅನಿರುದ್ಧಾದಿ ರೂಪಗಳಿಂದ ಪರಮಾತ್ಮನೇ ಈ ಶರೀರದಲ್ಲಿ ಸನ್ನಿಹಿತನಾಗಿದ್ದಾನೆ ಹುಬ್ಬುಗಳ ನಡುವೆ ಪ್ರದೇಶದಲ್ಲಿ ನಾಲ್ಕು ದಳದ ಕಮಲ ಇದೆ ಅಲ್ಲಿ ಚಂದ್ರಮಂಡಲ ಅಂತ ಅಲ್ಲಿ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ ಆಮೇಲೆ ಹನ್ನೆರಡು ಅಂಗುಲ ಊರ್ಧ್ವ ಪ್ರದೇಶದಲ್ಲಿ ಅಲ್ಲಿ ಅಲ್ಲೂ ಚಂದ್ರಮಂಡಲ ಅಂತ ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಅಂತ ಹೀಗೆ ಪರಮಾತ್ಮ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಮತ್ತು ಧನ್ವಂತ್ರಿ ಅಂತೇಳಿ ಹೀಗೆ ಆರು ರೂಪಗಳಿಂದ ಇದ್ದು ಇಡೀ ಶರೀರವನ್ನು ಆ ಧನ್ವಂತ್ರಿ ರೂಪಿ ಪರಮಾತ್ಮ ತನ್ನ ಅಮೃತ ಕಲಶದಿಂದ ಸ್ತೋಯಿಸಿ ಒದ್ದೆ ಮಾಡಿ ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಈ ಶರೀರದನ್ನು ಸದಾಕಾಲ ಕಾಪಾಡ್ತಾನೆ ಭಗವಂತ ಈ ಪರಮಾತ್ಮ ವಾ ವಾಸ ಮಾಡ್ತಕ್ಕಂಥ ಸಿಂಹಾಸನ ಮಂಟಪ ಯಾವುದು ಅಂದರೆ ಪರಮಾತ್ಮ ಈ ಪಟ್ಟಣಕ್ಕೆ ದೊರೆ ಅರಸ ಅವನೇ ಈ ಶರೀರ ನಿಯಾಮಕರಾಗಿರ್ತಕ್ಕಂಥ ಪರಮಾತ್ಮ ಹೃದಯದಲ್ಲಿ ಷಟ್ ಸರೋಜವೇ ಸದನ ಅಂತ ಹೇಳಿದ್ರಲ್ಲ ಹೃದಯದಲ್ಲಿ ಅವನ ಸಿಂಹಾಸನ ಒಳ್ಳೆ ರತ್ನ ಮಂಟಪ ಇದೆ ರತ್ನ ಮಂಟಪದ ಮಧ್ಯೆ ಬಂಗಾರದ ಸಿಂಹಾಸನ ಅದರ ಮೇಲೆ ಪರಮಾತ್ಮ ಆಸೀನನಾಗಿ ಇದ್ದಾನೆ ಈ ರೀತಿಯಾಗಿ ನಾವು ನಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮ ಅಧಿಷ್ಠಾನನಾಗಿದ್ದಾನೆ ಅಂತ ಅವನನ್ನು ಚಿಂತನೆಯನ್ನು ಮಾಡಬೇಕು ಹೀಗೆ ಚಿಂತನೆ ಮಾಡೋದ್ರಿಂದ ಕ್ಷುದ್ರ ಕಾಮನೆಗಳಿಗೆ ಕಾಮ ಕ್ರೋಧಾದಿಗಳಿಗೆ ಆಸ್ಪದ ಇಲ್ಲ ಆ ರೀತಿಯಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ಇದ್ದರೆ ಅಥವಾ ಹಿಂಸೆ ಸುರಾಪಾನದಂತಹ ದುಷ್ಕೃತ್ಯಗಳನ್ನು ಮಾಡಿದ್ವಿ ಅಂತಾದರೆ ನರಕ ಅಂದನ್ ತಮಸ್ಸಿಗೆ ಕಾರಣ ಆಗುತ್ತೆ ಅದರಿಂದ ಆ ರೀತಿಯಾಗಿ ಮಾಡದೆ ಐಹಿಕವಾಗಿರ್ತಕ್ಕಂಥ ಫಲಗಳನ್ನು ಅಪೇಕ್ಷೆ ಮಾಡದೆ ಕಾಮ ಕ್ರೋಧಾದಿಗಳ ಚಿಂತನೆಯನ್ನೂ ಮಾಡದೆ ಕಾಮ ಅಂದರೆ ಕೇವಲ ಸದ್ವಿಷಯಗಳಲ್ಲಿ ಕಾಮ ಲೋಭ ಅಂದರೆ ಪರರಿಗಿಂತ ಹೆಚ್ಚು ಸಾಧನೆ ಮಾಡಬೇಕು ಅನ್ನೋದರಲ್ಲಿ ಹೆಚ್ಚಿನ ಪಾರಾಯಣಾದಿಗಳನ್ನು ಮಾಡಬೇಕು ಈ ರೀತಿಯಾಗಿ ಎಲ್ಲ ಭಗವಂತರ ಪರವಾಗಿ ಅನುಸಂಧಾನ ಮಾಡ್ತಕ್ಕಂಥ ಕಾಮ ಲೋಭ ಮೋಹ ಮಾತ್ಸರ್ಯ ಇತ್ಯಾದಿ ಎಲ್ಲ ಎಲ್ಲವೂ ಭಗವತ್ ಪರವಾಗಿ ಪರ್ಯವಸಾನ ಆಗುವ ರೀತಿಯಲ್ಲಿ ಇರಬೇಕು ಸುರಾಪಾನದಂತಹ ನಿಷಿದ್ಧ ಚಿಂತನೆಯೇ ಬರಬಾರದು ಆ ರೀತಿಯಾಗಿ ಪರಮಾತ್ಮನನ್ನು ಅಲ್ಲಿ ಚಿಂತನೆ ಮಾಡಬೇಕು ಅಂತ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಆ ಪರಮಾತ್ಮನ ಭವ್ಯ ಮಂದಿರ ಸಿಂಹಾಸನ ಎಲ್ಲ ಆದಮೇಲೆ ಆ ಮಂದಿರ ಮಂಟಪಕ್ಕೆ ಕಲಶಗಳು ಬೇಕು ಕಲಶಗಳಿದ್ದರೆ ಆ ಮಂಟಪ ಸುಂದರವಾಗಿ ಕಾಣುತ್ತೆ ಹಂಗಾರೆ ಕಲಶ ಯಾವುದು ಅಂದರೆ ತ್ರಿಗುಣಗಳೇ ಕಲಶ ಸತ್ವ ರಜ ತಮ ಅಂತ ಮೂರು ಕಲಶಗಳಿದೆಯಲ್ಲ ಅದೇ ಪೂರ್ಣ ಕುಂಭಗಳಂತ ಕಲಶ ಅಂತ ಸತ್ವಗುಣ ಜ್ಞಾನ ಸುಖವನ್ನು ಉಂಟು ಮಾಡೋದರಿಂದ ಅದು ಮಂಗಳಕರ ರಜೋಗುಣ ತಮೋಗುಣಗಳು ಅಮಂಗಲವ ಅಂತ ಪ್ರಶ್ನೆ ಬಂದರೆ ದುರ್ಜನರ ಶರೀರದಲ್ಲಿ ಅದು ಅಮಂಗಲ ಅಂತ ಪರಿಗಣನೆ ಆಗುತ್ತೆ ಆದರೆ ಸಜ್ಜನರ ಶರೀರದಲ್ಲಿ ಮಂಗಳವೇ ಹೇಗೆ ಅಂತ ಕೇಳಿದ್ರೆ ಸಜ್ಜನರ ಶರೀರದಲ್ಲಿ ಸತ್ವಗುಣ ಇಂದ್ರಿಯಗಳಿಂದ ಭಗವದ್ಮೂರ್ತಿಗಳ ದರ್ಶನ ಭಗವತ್ ಕಥಾಶ್ರವಣ ಇತ್ಯಾದಿ ಎಲ್ಲ ಸಾಧನೆಯನ್ನು ಮಾಡುತ್ತಾ ಇದೆ ಮನಸ್ಸಿನಿಂದ ಆಗ್ತಕ್ಕಂಥ ಭಗವಂತನ ಧ್ಯಾನಾದಿಗಳೆಲ್ಲ ಸತ್ವಗುಣ ಉದ್ರೇಕ ಆದಾಗಲೇ ಆಗ್ತಕ್ಕಂಥದ್ದು ಅದರಿಂದ ಅದು ಮಂಗಳ ಅಂತ ಕರೆಸ್ಕೊಳ್ಳುತ್ತೆ ಇನ್ನು ರಜೋಗುಣ ಕರ್ಮೇಂದ್ರಿಯಗಳಿಂದ ಭಗವದ ಆರಾಧನಾ ರೂಪವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸುತ್ತೆ ಕರ್ಮದಿಂದ ಅಂತಃಕರಣ ಶುದ್ಧಿಯಾಗತ್ತೆ ಮತ್ತು ಹೆಚ್ಚಿನ ತತ್ವಜ್ಞಾನಕ್ಕೆ ಕಾರಣ ಆಗ್ತಾ ಇದೆ ಆದ್ದರಿಂದ ಅದು ಕೂಡ ರಜೋಗುಣವು ಕೂಡ ಸಜ್ಜನರ ಶರೀರದಲ್ಲಿ ಉತ್ತಮ ಕಾರ್ಯವನ್ನೇ ಮಾಡುತ್ತೆ ತಮೋಗುಣವು ಕೂಡ ಸಜ್ಜನರ ಶರೀರದಲ್ಲಿ ಉತ್ಕೃಷ್ಟವಾದ ಕಾರ್ಯವನ್ನೇ ಮಾಡುತ್ತೆ ಹೇಗೆ ಅಂದರೆ ವ್ರತ ಉಪವಾಸ ಮೊದಲಾಗಿರ್ತಕ್ಕಂಥ ಕ್ಲೇಶಗಳ ಮೂಲಕ ದೇಹದಲ್ಲಿ ಸಂಚಯ ಆಗಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಜೀವನ ಪಾಪಗಳನ್ನೆಲ್ಲ ನಾಶ ಮಾಡಿ ತತ್ವಜ್ಞಾನಕ್ಕೆ ದಾರಿ ಮಾಡಿಕೊಟ್ಟು ಅದು ಕೂಡ ಪರಮ ಮಂಗಳಕರ ಆಗುತ್ತೆ ಆದ್ದರಿಂದ ಈ ಮೂರೂ ಗುಣಗಳು ಕೂಡ ಮಂಗಳಕರವಾಗಿರ್ತಕ್ಕಂಥ ಪೂರ್ಣ ಕಲಶಗಳೇ ಅಂತ ತಿಳಿಸ್ತಾರೆ ಹೀಗೆ ಈ ಶರೀರದಲ್ಲಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಅನುಸಂಧಾನವನ್ನು ಮಾಡುವಂತಹ ಕಲ್ ಪರಿಕಲ್ಪನೆಯನ್ನು ದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ ಮಧು ವಿರೋಧಿಯ ಪಟ್ಟಣ ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮನ ಭವ್ಯ ಪಟ್ಟಣ ಸುಂದರ ಪಟ್ಟಣ ಈ ಶರೀರ ಆದ್ದರಿಂದ ಇದನ್ನು ಅತ್ಯಂತ ಶುಚಿಯಾಗಿ ಇಟ್ಕೊಂಡು ಆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಬರೀ ಶರೀರವನ್ನು ಅಂದರೆ ಶರೀರಕ್ಕೆ ಪ್ರವೇಶ ಮಾಡ್ತಕ್ಕಂಥ ವಿಷಯ ಪದಾರ್ಥಗಳೆಲ್ಲ ವಿಹಿತವಾಗಿರಬೇಕು ಅದೇ ರೀತಿಯಾಗಿ ದ್ವಾರ ಆ ಊರಿಗೆ ಪಟ್ಟಣಕ್ಕೆ ಪ್ರವೇಶ ದ್ವಾರ ಏನಿದೆಯಲ್ಲ ಹೆಬ್ಬಾಗಿಲು ಅಂತ ಕರಿತೀವಿ ಅದು ಕೂಡ ವಿಶೇಷವಾಗಿ ಭಗವಂತನ ಆರಾಧನೆಯಲ್ಲಿ ಪರ್ಯವಸಾನ ಆಗಬೇಕು ಅಂತಹ ರತ್ನ ಮಂಟಪಕ್ಕೆ ಮೂರು ಭವ್ಯವಾಗಿರ್ತಕ್ಕಂಥ ಕಲಶಗಳು ಅಂದರೆ ತ್ರಿಗುಣಗಳು ಅಂತ ಈ ರೀತಿಯಾಗಿ ವಿಶಿಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ತಿಳಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು